ಪರೀಕ್ಷೆ ಬರುವುದು ತಿಂಗಳ ಕೊನೆಯಲ್ಲಿ ಖಾತ್ರಿಯಾಗಿತ್ತು ಪರೀಕ್ಷೆ ಬರುವುದು ತಿಂಗಳ ಕೊನೆಯಲ್ಲಿ ಖಾತ್ರಿಯಾಗಿತ್ತು ಎಣ್ಣೆಯ ನುರಿಸಿದ ಓದಿನ ನಡುವೆ ನಿದ್ದೆಯು ಬಂದಿತ್ತು ಜೋಂಪಿನ ನಿದ್ದೆಯು ಬಂದಿತ್ತು ಮಾವನ ಮನೆಯಲ್ಲಿ ಕಟುತದ ಬೈಗ ಸುರಿ ಮಳೆ ಕುರಿದಿತ್ತು ಬಾಗಿಲ ಮೇಲ್ಗಡೆ ಬಿಳಿಯ ನಾಮದ ಪಟ್ಟೆಯು ಬಂದಿತ್ತು ಕೆಳಗಡೆ ನಾಳೆಯು ಬರೆದಿತ್ತು ಬೆಳಗಾಯಿತ ಕರಿ ಹೊರಡಲಿ ಎಂದರು ಮಾವನು ಕೋಪದಲ್ಲಿ ಒಳ ಮನೆಯಲ್ಲಿ ಕುಡಿಲಾಯಿತು ಎಂದಳು ನಾಡಿ ನಿರಾಗದಲ್ಲಿ ಗುಡಿಸಲು ಬಂದನು ಕೊರಕೆಯ ಇಳಿಯುತ್ತ ಬೋರನು ಕೋಣೆಯಲ್ಲಿ ಗುಡಿಸಲು ಬಂದನು ಕೊರಕೆಯ ಹಿಡಿಯುತ್ತ ಬೋರನು ಕೋಣೆಯಲ್ಲಿ ಬೋರನು ಕೋಣೆಯಲ್ಲಿ